ವಾಮನ ವಾಮನ ಮಾಣವ ವೇಷ ನಿತ್ಯವರಾಂತಕ ಕಾರಣ ರೂಪ ವಾಮನ ವಾಮನ ಮಾನವ ವೇಷ ಬ್ರಹ್ಮಚಾರಿ ವೇಷವನ್ನು ಧಾರಣ ಮಾಡಿದವನೇ ದೈತ್ಯವರಾಂತಕ ದೈತ್ಯ ಶ್ರೇಷ್ಠರನ್ನು ನಾಶ ಮಾಡಿದವನೇ ಪಾಪ ಇವ ದೈತ್ಯರ ಶ್ರೇಷ್ಠನಾದ ಬಲಿರಾಜನನ್ನು ನಾಶ ಮಾಡಿಲ್ಲ ರಸಾತನ ಕಳಸನ ಅಲ್ಲಿ ತಾನೇ ರಕ್ಷಣೆ ಮಾಡ್ಕೋತಿದ್ದಾನ ಪರಮ ಭಕ್ತಲ್ಲ ಅಂದ್ರೆ ಅದಕ್ಕೆ ಅಂತಕ ಅಂದ್ರೆ ರಾಜ್ಯವನ್ನ ಅಪಹಾರ ಮಾಡುವ ಮೂಲಕ ನಿಗ್ರಹ ಮಾಡಿದವನೇ ಅಥವಾ ಅವನ ಸಲವಾಗಿ ಬಂದ ಏನು ಉಳಿದ ಶತ್ರುಗಳಿದ್ರೋ ದೈತ್ಯರು ಅವರನ್ನ ಅಂತಕ ನಾಶ ಮಾಡಿದವನೇ ಅಥವಾ ದೈತ್ಯ ಬಲಿ ಅವನ ವರ ನಾನು ಈ ಬ್ರಹ್ಮಚಾರಿಗೆ ಅಭಿಷ್ಟ ಪೂರ್ಣ ಮಾಡ್ತೀನಿ ಎನ್ನುವ ಒಂದು ಇಚ್ಛೆ ಅದನ್ನ ಅಂತಯತಿ ಅಂದ್ರೆ ಕೊನೆಗಾಣಿಸಿದ ಪೂರ್ಣ ಮಾಡಿದ ಆದ್ದರಿಂದ ದೈತ್ಯವಾರ ಅಂತಕ ಅವನ ಇಚ್ಛೆಯನ್ನು ಪೂರ್ಣ ಮಾಡಿದ ಕಾರಣ ರೂಪ ಇಂದ್ರನ ಐಶ್ವರ್ಯಕ್ಕೆ ಕಾರಣ